गजाननं भूतगणादिसेवितं कपित्थजम्बूफलसारभक्षितम् उमासुतं शोकविनाशकारणं नमामि विघ्नेश्वरपादपङ्कजम् सुरा सुरा करे विराजत्कमनीयपुस्तकाम् विरञ्चि पत्नी कमलासनस्थिता सरस्वती नृत्यतु वाचि मे सदा सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम् रामाय रामभद्राय रामचन्द्राय वेधसे रघुनाथाय नाथाय सीतायाः पतये नमः कूजन्तं राम रामेति मधुरं मधुराक्षरम् आरुह्य कविताशाखां वन्दे वाल्मीकिकोकिलम् ಆದರಣೀಯರಾದಂತಹ ಎಲ್ಲ ಸಜ್ಜನ ಶಿರೋಮಣಿಗಳಿಗೆ ನನ್ನ ಪ್ರಾಣ ಪ್ರಣಾಮಗಳು ಭಾರತ ಅಂಥೇಳಿ ನಮ್ಮ ದೇಶದ ಹೆಸರು ಒಂದು ರೀತಿಯಲ್ಲಿ ಭೌಗೋಳಿಕವಾಗಿ ನೋಡ್ತು ಅಂದರೆ ಆ ಕಡೆಯಲ್ಲಿ ಹಿಮಾಲಯ ಪರ್ವತ ಈ ಕಡೆಯಲ್ಲಿ ಕನ್ಯಾಕುಮಾರಿಯ ಮಹಾಸಾಗರ ಈ ಪ್ರಕಾರ ನಾವು ಆಸೇತು ಹಿಮಾಚಲ ಪರ್ಯಂತಂ ಅಂತ ಹೇಳುವಂಥದ್ದನ್ನು ಕೇಳಿದ್ದೇವೆ ಇನ್ನೊಂದು ಉದಾರವಾದ ಆಶಯದಲ್ಲಿ ಅರ್ಥದಲ್ಲಿ ಭಾರತ ಅಂದರೆ ಭಾ ಅನ್ನೋ ಪದಕ್ಕೆ ಕಾಂತಿ ಜ್ಞಾನದ ಕಾಂತಿ ಅಂತ ಅರ್ಥ ಜ್ಞಾನದ ಕಾಂತಿಯಲ್ಲಿ ರಥ ನಿರತವಾದ ಯಾವ್ಯಾವ ಭೂಪ್ರದೇಶ ಇದೆಯೋ ಅದೆಲ್ಲವೂ ಭಾರತವೇ ಹೌದು ಆ ಲೆಕ್ಕದಲ್ಲಿ ಸಮಸ್ತ ವಿಶ್ವವೇ ಭಾರತ ಅದಕ್ಕೋಸ್ಕರ ನಮ್ಮ ಪ್ರಾಚೀನರು ಒಂದು ದೊಡ್ಡದಾದ ಒಂದು ಸಂದೇಶವನ್ನು ಋಗ್ವೇದದಲ್ಲಿ ಕೊಟ್ಟರು ಏನಂತ ಕೃಣ್ವಂತೋ ವಿಶ್ವಮಾರ್ಯಂ ಸಮಸ್ತ ವಿಶ್ವವನ್ನೇ ಆರ್ಯ ಅಂದರೆ ಸಭ್ಯವನ್ನಾಗಿ ಮಾಡಬೇಕು ಆ ಸಭ್ಯತೆಯ ಸಂಕೇತ ಅಂತಂದರೆ ಶ್ರೀರಾಮಚಂದ್ರ ಪರಮಾತ್ಮ ಯಾವ ಪ್ರಕಾರ ಒಬ್ಬ ವ್ಯಕ್ತಿ ಜೀವನವನ್ನು ನಡೆಸಬೇಕು ಅನ್ನೋದಾದರೆ ಶ್ರೀರಾಮನ ಆದರ್ಶವನ್ನು ಇಟ್ಕೊಳ್ಳಿ ಅನ್ನುವಂಥದ್ದನ್ನು ಹೇಳಿದರು ಮಹಾಕಾವ್ಯಗಳನ್ನು ಬರೆಯುವಾಗ ಮಹಾಕವಿಗಳು ಶ್ರೀರಾಮವತ್ ವರ್ತಿತವ್ಯಂ ಶ್ರೀರಾಮನಂತೆ ನೀವು ವರ್ತನೆ ಮಾಡಬೇಕು ನಡ್ಕೊಳ್ಬೇಕು ನಟು ರಾವಣಾದಿವತ್ ಅನ್ನುವಂಥ ಸಂದೇಶವನ್ನು ಕೊಟ್ಟರು ಇವತ್ತು ಕೂಡ ನಾವು ಹೇಳಬೇಕಾದ್ರೆ ಕೂತಲ್ಲಿ ರಾಮ ನಿಂತಲ್ಲಿ ರಾಮ ಮುಸ್ರೆ ತೊಳೆಯುವಾಗ ರಾಮ ಅಡುಗೆ ಮಾಡುವಾಗ ರಾಮ ಅಂದರೆ ಯಾವ ಕೆಲಸವನ್ನು ನೀವು ಮಾಡ್ತಾ ಇದ್ದರೂ ಇದ್ದರೂ ಇದ್ದರೂ ಕೂಡ ಅದರಲ್ಲಿ ರಾಮನನ್ನು ಕಾಣಿ ರಾಮನ ನಾಮವನ್ನು ಹೇಳ್ತಾ ಹೇಳ್ತಾ ಹೇಳ್ತಾ ಹೋಗಿ ಅಂಥೇಳಿ ನಮ್ಮ ಪೂರ್ವಿಕರು ಕರೆ ಮಾತ್ರ ಅಲ್ಲ ತಮ್ಮ ಜೀವನದ ಅನುಭವವನ್ನು ಕೊಟ್ಟಿದ್ದಾರೆ ನಿಜವಾಗಿಯೂ ಕೂಡ ಹಾಗಾದರೆ ಅಂತಹ ಶ್ರೀರಾಮದ ವ್ಯಕ್ತಿತ್ವ ಅನ್ನೋದು ಹೇಗಿತ್ತದು ಅಂತಹ ಶ್ರೀರಾಮನ ಗುಣಗಳು ಹೇಗಿದ್ವು ಅವರು ಎಷ್ಟು ಎಷ್ಟು ರೀತಿಯಲ್ಲಿ ಶ್ರೀರಾಮ ಇಡೀ ಮಾನವ ಪರಂಪರೆ ಇದೆಯಲ್ಲ ಕುಲವನ್ನು ಆ ಕುಲವನ್ನು ಉದ್ಧಾರಗೊಳಿಸ್ತಾ ಒಂದು ಶ್ರೇಷ್ಠವಾದ ಆದರ್ಶವನ್ನು ಸ್ಥಾಪನೆ ಮಾಡ್ದ ಅನ್ನುವಂಥ ವಿಷಯ ಅತ್ಯಂತ ಮುಖ್ಯವಾದದ್ದು ಅಂತಹ ವಿಚಾರಗಳು ಏನಿದೆಯೋ ಅದನ್ನು ಮಹರ್ಷಿ ವಾಲ್ಮೀಕಿ ರಾಮಾಯಣದಲ್ಲಿ ತುಂಬ ಚೆನ್ನಾಗಿ ಸೆರೆ ಹಿಡಿದಿದ್ದಾನೆ ಎಲ್ಲ ವಿಷಯಗಳನ್ನು ಕೂಡ ವಾಲ್ಮೀಕಿ ಸಾಮಾನ್ಯವಾದಂಥ ವ್ಯಕ್ತಿಯಾಗಿದ್ದುಕೊಂಡು ನಂತರ ತನ್ನ ತಪಸ್ಸಿನ ಶಕ್ತಿಯಿಂದ ಆ ತಪಸ್ಸಿಗೆ ಮೂಲ ಮಂತ್ರ ಯಾವುದಪ್ಪ ಅಂದರೆ ರಾಮ ಅಂತಲೇ ಆಗಿತ್ತು ಮರ ಮರ ರಾಮ ಅಂತಲೂ ಹೇಳಲಿಕ್ಕಾಗ್ತಿರ್ಲಿಲ್ಲ ಇದೇನು ಅಂದಾಗ ಮರ ಅಂದ ಮರ ಅಂತಲೇ ಹೇಳ್ತಾ ಹೋಗೋಂದ್ರು ಸಪ್ತರ್ಷಿಗಳು ಮರ ಮರ ಮರ ಮರ ಮರ ಮರ ರಾಮ ಅಂತಾಗೋಯ್ತು ಅಂತಹ ರಾಮ ನಾಮವನ್ನು ಜಪಿಸ್ತಾ ಜಪಿಸ್ತಾ ಜಪಿಸ್ತಾ ತನ್ನನ್ನೇ ಮರೆತು ಬಿಟ್ಟು ಹೋದಂತಹ ವ್ಯಕ್ತಿ ಆಮೇಲೆ ರಾಮನಿಂದ ಸಾಕ್ಷಾತ್ಕಾರವನ್ನು ಪಡ್ಕೊಂಡು ರಾಮಾಯಣವನ್ನು ಬರೆದ ಅದು ವಾಲ್ಮೀಕಿ ರಾಮಾಯಣ ಅಂತ ವಿಖ್ಯಾತ ಆಗಿದೆ ಇವತ್ತು ನಾವು ಬೇರೆ ಬೇರೆ ಭಾಷೆಗಳಲ್ಲಿ ರಾಮಾಯಣವನ್ನು ನೋಡ್ತೇವೆ ಕನ್ನಡದಲ್ಲಿ ತೊರವಿ ರಾಮಾಯಣ ಇದೆ ಇತ್ತೀಚಿನ ಕುವೆಂಪು ರಾಮಾಯಣ ಇದೆ ಮಲಯಾಳಂನಲ್ಲಿ ಕೃತ್ತಿವಾಸ ರಾಮಾಯಣ ಇದೆ ಕಂಬ ರಾಮಾಯಣ ತೆಲುಗಿನಲ್ಲಿ ತುಳಸಿ ರಾಮಾಯಣ ಹಿಂದಿಯಲ್ಲಿ ಪ್ರತಿಯೊಂದು ಭಾಷೆಯಲ್ಲೂ ರಾಮಾಯಣಗಳು ಅನೇಕ ಸಂಖ್ಯೆಯಲ್ಲಿ ಬಂದಿವೆ ಇಷ್ಟೆಲ್ಲ ಆದರೂ ಕೂಡ ಇವೆಲ್ಲ ರಾಮಾಯಣಗಳಿಗೂ ಕೂಡ ಮೂಲ ಯಾವುದಪ್ಪ ಅಂದರೆ ವಾಲ್ಮೀಕಿ ರಾಮಾಯಣ ಆ ರಾಮಾಯಣದಲ್ಲಿ ಇಪ್ಪತ್ನಾಲ್ಕು ಸಾವಿರ ಶ್ಲೋಕಗಳಿವೆ ಇಪ್ಪತ್ನಾಲ್ಕು ಅನ್ನುವಂಥದ್ದು ಒಂದು ವಿಶೇಷವಾದ ಸಂಖ್ಯೆ ವೇದಗಳ ಸಾರ ಎನಿಸಿರುವಂತಹ ಗಾಯತ್ರಿ ಮಂತ್ರ ಇದೆಯಲ್ಲ ಆ ಗಾಯತ್ರಿ ಮಂತ್ರದಲ್ಲಿ ಇಪ್ಪತ್ನಾಲ್ಕು ಅಕ್ಷರ ಇದೆ ಅನುಗುಣವಾಗಿ ಇಪ್ಪತ್ನಾಲ್ಕು ಸಾವಿರ ಶ್ಲೋಕಗಳನ್ನು ವಾಲ್ಮೀಕಿ ರಚನೆ ಮಾಡಿಕೊಟ್ಟಿದ್ದಾನೆ ಅಂತಹ ರಾಮಾಯಣ ನಿಜವಾಗಿಯೂ ಕೂಡ ಅದನ್ನು ಪ್ರತಿನಿತ್ಯ ನಾವು ಓದಬೇಕಂತೆ ಪ್ರಾಚೀನರ ಒಂದು ಉಕ್ತಿ ಇದೆ ಏನಪ್ಪ ಅಂದರೆ ಶ್ರೇಷ್ಠವಾದಂತಹ ಒಂದು ಪರಂಪರೆ ಶ್ರೇಷ್ಠವಾದಂತಹ ಒಂದು ಮೌಲ್ಯವನ್ನು ಹೊಂದಿದಂತಹ ವ್ಯಕ್ತಿಗಳು ಏನಪ್ಪ ಮಾಡ್ತಾರೆ ಅಂದರೆ ಪ್ರಾತಃ ದ್ಯೂತ ಪ್ರಸಂಗೇನ ಮಧ್ಯಾಹ್ನ ಸ್ತ್ರೀ ಪ್ರಸಂಗತಃ ಸಾಯಂ ಚೋರ ಪ್ರಸಂಗೇನ ಕಾಲೋ ಗಚ್ಚತಿ ಧೀಮತಾಂ ಅಂದರೆ ಬೆಳಿಗ್ಗೆ ಹೊತ್ತು ಮಹಾಭಾರತವನ್ನು ಓದಬೇಕು ಮಧ್ಯಾಹ್ನ ಸ್ತ್ರೀ ಪ್ರಸಂಗತಃ ಮಧ್ಯಾಹ್ನ ಸೀತೆಯ ಅಪಹರಣದ ಒಂದು ವಿಷಯವನ್ನು ಇಟ್ಕೊಂಡು ಇಡೀ ಮಾನವ ಸಮುದಾಯಕ್ಕೆ ಸಂದೇಶವನ್ನು ವಾಲ್ಮೀಕಿ ಕೊಟ್ಟನಲ್ಲ ಇವತ್ತಿನವರೆಗೂ ಕೂಡ ಅದು ಪೂರ್ತಿಯಾಗಿ ಅನ್ವಿತ ಆಗತ್ತೆ ಮುಂದೆ ಕೂಡ ಅನ್ವಿತ ಆಗತ್ತಲ್ಲ ಅಂತಹ ರಾಮಾಯಣವನ್ನು ಮಧ್ಯಾಹ್ನ ಓದಬೇಕು ಸಾಯಂ ಚೋರ ಪ್ರಸಂಗೇನ ಸಾಯಂಕಾಲ ಚೋರನ ಪ್ರಸಂಗ ಯಾರದು ಚೋರ ಅಸಾಧಾರಣನಾದಂತಹ ಮಹಾಚೋರ ಶ್ರೀಕೃಷ್ಣ ಪರಮಾತ್ಮ ಆತ ಏನು ಮಾಡ್ತಾನಂತೆ ಅನೇಕ ಜನ್ಮಾರ್ಜಿತ ಪಾಪ ಸಂಚಯಂ ಅನೇಕ ಜನ್ಮಗಳಿಂದ ಆರ್ಜಿತವಾದಂತಹ ಪಾಪ ರಾಶಿ ಇದೆಯಲ್ಲ ಅದೆಲ್ಲವನ್ನು ಕೂಡ ಒಂದೇ ಸರ್ತಿ ನಾಶ ಮಾಡಿಬಿಡ್ತಾನಂತೆ ಹಾಗಾಗಿ ಪ್ರತಿನಿತ್ಯ ಭಾರತ ರಾಮಾಯಣ ಭಾಗವತಗಳನ್ನ ಓದಬೇಕು ಅಂಥೇಳಿ ನಮ್ಮ ಪ್ರಾಚೀನರು ಅನುಶಾಸನವನ್ನು ಕೊಟ್ಟಿದ್ದರು ಪ್ರತಿನಿತ್ಯ ಓದ್ತಾ ಇದ್ರು ಅದು ಸಂಸ್ಕೃತದಲ್ಲೇ ಓದ್ಬಿಡ್ತಿದ್ರು ಅನ್ನುವಂಥ ರೀತಿಯ ಒಂದು ಕಾಲ ಇತ್ತು ಆನಂತರ ಬರ್ತಾ ಬರ್ತಾ ಅದನ್ನು ರಾಮಾಯಣದ ಕಥೆಯನ್ನು ಶ್ರೇಷ್ಠವಾದ ರೀತಿಯಲ್ಲಿ ಹರಿಕಥೆ ಮೂಲಕ ಹೇಳುವಂಥದ್ದು ಕೇಳುವಂಥದ್ದು ಯಕ್ಷಗಾನ ತಾಳಮದ್ದಳೆ ಇತ್ಯಾದಿ ನಾಟಕಗಳ ಮೂಲಕ ಲಾವಣಿ ಜನಪದ ಹಾಡುಗಳು ವ್ರತಕಥೆಗಳು ಇದೆಲ್ಲದಲ್ಲೂ ರಾಮನ ಕಥೆ ನಿರಂತರವಾಗಿ ಬಂತು ನಿರಂತರವಾಗಿ ಬಂತು ಹೀಗೆ ಬರಬೇಕಾದ್ರೆ ಅನೇಕ ಸರ್ತಿ ಆ ರಾಮಕಥೆಗೆ ಒಂದು ವಿಶೇಷತೆಯಾದಂತಹ ಇದನ್ನು ಸೇರಿಸ್ಕೊಂಡು ಅದನ್ನು ಇನ್ನೂ ಉತ್ತಮಗೊಳಿಸುವಂಥದ್ದು ಕೆಲವು ಕಡೆ ನಡೆದಿದೆ ಇನ್ನು ಕೆಲವು ಕಡೆಯಲ್ಲಿ ಆ ರಾಮನ ಕಥೆಗೆ ಒಂದು ಹ್ರಾಸವನ್ನು ತರುವಂಥದ್ದು ಕೂಡ ಇತ್ತೀಚಿನ ಕಾವ್ಯಗಳಲ್ಲಿ ಕೆಲವು ಕಡೆ ನಡೀತಾ ಇದೆ ಸಹಜವಾಗಿ ಇಂತಹ ಹಿನ್ನೆಲೆಯಲ್ಲಿ ಮೂಲವಾಗಿ ವಾಲ್ಮೀಕಿಗಳು ಯಾವುದನ್ನು ರಚಿಸಿದ್ರು ಸಂಸ್ಕೃತ ಭಾಷೆಯಲ್ಲಿ ಅದನ್ನೇ ನಾವೆಲ್ಲರೂ ಕೂಡ ಓದುವಂಥದ್ದಾಯಿತು ಅಂದರೆ ಅದು ಎಂತಹ ಧನ್ಯತೆಯ ದಿವಸ ಆಗ್ಬೋದು ಅನ್ನೋದನ್ನು ತುಂಬ ಜನ ಯೋಚನೆ ಮಾಡ್ತಾಯಿದ್ರು ತಮಗೆಲ್ಲ ಗೊತ್ತಿರುವಂಥ ವಿಷಯ ಅಯೋಧ್ಯೆ ಸರಿಯೂ ನದಿಯ ತೀರದಲ್ಲಿರುವಂತಹ ಶ್ರೀರಾಮನ ಜನ್ಮಭೂಮಿ ಅಲ್ಲಿ ಆತನ ಮಗ ಅತಿಥಿ ಕಟ್ಟಿಸಿದಂತಹ ಶ್ರೀರಾಮ ಮಂದಿರ ಅದನ್ನು ವಿಕ್ರಮಾರ್ಕ ರಾಜ ವಿಕ್ರಮಾದಿತ್ಯ ಅವನದನ್ನು ಜೀರ್ಣೋದ್ಧಾರಗೊಳಿಸಿದ್ದ ಅಂತಹ ಶ್ರೇಷ್ಠವಾದಂತಹ ಮಂದಿರ ಕಾಲಾನುಘಟ್ಟದಲ್ಲಿ ಯವನರ ಆಕ್ರಮಣದಿಂದ ಅದು ಭಗ್ನ ಆಯಿತು ಆ ನಂತರ ಆ ಜಾಗದಲ್ಲಿ ಪುನಃ ಶ್ರೀರಾಮ ಮಂದಿರವನ್ನು ನಿರ್ಮಾಣ ಮಾಡಬೇಕು ಅನ್ನುವಂಥ ದೃಷ್ಟಿಯಿಂದ ಅದು ನಿರಂತರವಾಗಿ ಪ್ರಯತ್ನ ಸಾಗಿದೆ ಆ ಜಾಗದಲ್ಲಿ ಹತ್ತಾರು ವರ್ಷಗಳಿಂದ ಶ್ರೀರಾಮನ ಭಜನೆ ಅಹರ್ನಿಶಂ ನಡೀತಾನೇ ಇದೆಯಂತೆ ರಾಮನಾಮ ಜಪವನ್ನು ಮಾಡ್ತಾನೆ ಇದ್ದಾರೆ ಶ್ರೀರಾಮ ಜಾಪವನ್ನು ಶ್ರೀರಾಮ ಲೇಖನವನ್ನು ಮಾಡ್ತಾ ಇದ್ದಾರೆ ವಾಲ್ಮೀಕಿ ರಾಮಾಯಣವನ್ನು ಅಲ್ಲಿ ಕೂತ್ಕೊಂಡು ಓದ್ತಾ ಇದ್ದಾರೆ ರಾಮಚರಿತ ಮಾನಸವನ್ನು ಓದ್ತಾ ಇದ್ದಾರೆ ರಾಮ ಮಂದಿರದ ಜಾಗದಲ್ಲಿ ಪುನಃ ರಾಮ ಮಂದಿರವನ್ನು ನಿರ್ಮಾಣ ಮಾಡಬೇಕು ಅನ್ನೋಕ್ಕೋಸ್ಕರವಾಗಿ ಅಲ್ಲಿ ಒಂದು ಆಧ್ಯಾತ್ಮಿಕವಾದಂತಹ ಒಂದು ಶಕ್ತಿ ನಿರಂತರವಾಗಿ ಕೆಲಸವನ್ನು ಮಾಡ್ತಾನೇ ಇದೆ ಇಂದು ಅದೆಲ್ಲದರ ಫಲವಾಗಿ ಶ್ರೀರಾಮ ಮಂದಿರವನ್ನು ಅಲ್ಲಿ ನಿರ್ಮಾಣ ಮಾಡಲಿಕ್ಕೆ ಎಲ್ಲ ವಿಧವಾದಂಥ ಸಿದ್ಧತೆ ನಡೆದಿದೆ ನಮ್ಮ ದೇಶದ ಎಲ್ಲ ಕೋಟಿ ಜನಗಳು ಕೂಡ ತೊರಿತಾ ಇದ್ದಾರೆ ಯಾವಾಗ ಅಂತಹ ಸುಂದರವಾದಂಥ ದೃಶ್ಯವನ್ನು ನಾವು ನೋಡಿಯೇವು ಆ ಮಂದಿರವನ್ನು ನೋಡಿಯೇವು ಶ್ರೀರಾಮನ ದರ್ಶನದಿಂದ ನಾವು ಅತ್ಯಂತ ಶ್ರೇಷ್ಠವಾಗಿ ಪೂತರಾಗ್ತೇವೆ ಪವಿತ್ರರಾಗ್ತೇವೆ ಅಂತ ಕಾಯ್ತಾ ಇದ್ದಾರೆ ಈಗ ಅದಕ್ಕೆ ಭೂಮಿ ಪೂಜೆ ಶಿಲಾನ್ಯಾಸವೂ ನಡೆದಿದೆ ಬೇಕಾದ ಎಲ್ಲ ಸಿದ್ಧತೆಗಳು ರಭಸದಿಂದ ಸಾಗಿವೆ ಧನ ಸಂಗ್ರಹ ಅದನ್ನು ಕೂಡ ಮಾಡಲಾಗಿದೆ ಎಲ್ಲ ರೀತಿಯ ಎಲ್ಲ ಸ್ತರದ ಜನರು ಕೂಡ ಸ್ವಯಂ ಇಚ್ಛೆಯಿಂದ ಅದಕ್ಕೆ ಹಣವನ್ನು ಸಮರ್ಪಣೆ ಮಾಡಿದ್ದಾರೆ ಹೀಗಿರಬೇಕಾದ್ರೆ ಶ್ರೀರಾಮ ಮಂದಿರದ ನಿರ್ಮಾಣದ ಕೆಲಸ ಆರಂಭ ಆಗಿದೆ ನಾವು ಹಾಗಿದ ಮೇಲೆ ನಮ್ಮ ನಮ್ಮ ಮನೆಯಲ್ಲೇ ಕೂತ್ಕೊಂಡು ಏನು ಮಾಡ್ಬೋದು ಹಾಗಿದ ಮೇಲೆ ಅನ್ನುವಂತಹ ಪ್ರಶ್ನೆ ಕೋಟಿ ಕೋಟಿ ಜನರಲ್ಲಿ ಉದಯಿಸಿದೆ ಯಾಕೆಂದರೆ ಒಂದು ಭಾವನಾತ್ಮಕವಾದ ಶಕ್ತಿಯನ್ನು ತರಂಗಗಳನ್ನ ನಿರ್ಮಾಣ ಮಾಡಬೇಕು ಅಂದರೆ ಅದರಲ್ಲಿ ಲಕ್ಷಾಂತರ ಮಂದಿ ಕೋಟಿ ಕೋಟಿ ಕೋಟ್ಯಂತರ ಜನ ಎಲ್ಲರೂ ಕೂಡ ಸೇರಬೇಕು ಅದಕ್ಕೆ ರಾಮನಾಮ ಜಪವನ್ನು ಪ್ರತಿನಿತ್ಯ ಮಾಡ್ತಾ ಹೋಗಿ ಒಂದು ವಿಷಯ ರಾಮನಾಮ ಲೇಖನವನ್ನು ಮಾಡ್ತಾ ಹೋಗಿ ನಿಜವಾಗಿಯೂ ನಿಮ್ಮ ನಿಮ್ಮ ಮನೆಗಳಲ್ಲಿ ಅಜ್ಜಿಯಂದರು ಹಾಡ್ತಾ ಇದ್ದಂತಹ ರಾಮನ ಹಾಡುಗಳು ಏನಿದೆಯೋ ಜನಪದದ ಸಂಪ್ರದಾಯದ ಹಾಡುಗಳು ಅದನ್ನು ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಕೂಡ ಕಲ್ತ್ಕೊಳ್ಬೇಕು ಹಾಡಬೇಕು ಅದಕ್ಕೆ ಹೆಂಗಸರು ಅಂತಲೇ ಏನು ಸೀಮಿತ ಇಲ್ಲ ಗಂಡಸರು ಕೂಡ ಅದನ್ನು ಕಲ್ತ್ಕೊಂಡು ತಮ್ಮ ಅಜ್ಜಿ ಎಂದರು ಹಾಡ್ತಾ ಇದ್ದಂತಹ ರಾಮನಾಮದ ಹಾಡುಗಳನ್ನ ಅದನ್ನು ಹೇಳುವಂಥದ್ದಾಗಬೇಕು ಹಾಗೆಯೇ ಶುದ್ಧ ಬ್ರಹ್ಮ ಪರಾತ್ಮರ ರಾಮ ಅನ್ನುವಂತಹ ಏನು ರಾಮಾಯಣದ ಕಥೆಯನ್ನು ಸರಳವಾಗಿ ಹೇಳುವಂತಹ ರೀತಿ ಕೇವಲ ಒಂದು ಐದು ನಿಮಿಷಗಳಲ್ಲಿ ಹೇಳ್ಬಿಡ್ಬೋದು ಅಂತಹ ಶುದ್ಧ ಬ್ರಹ್ಮ ಪರಾತ್ಪರ ರಾಮ ಅನ್ನುವಂತಹ ರಾಮ ಕೀರ್ತನೆ ಇದೆಯೋ ರಾಮಾಯಣದ ಕೀರ್ತನೆ ಅದನ್ನು ಮಾಡಬೇಕು ಇದೆಲ್ಲದರ ಜೊತೆಗೆ ಕಿರೀಟಪ್ರಾಯವಾಗಿರುವಂತಹ ಮೂರ್ಧನ್ಯವಾದಂತಹ ಒಂದು ವಿಚಾರ ನಮ್ಮೆಲ್ಲ ಕಾರ್ಯಕರ್ತರಲ್ಲೂ ಬಂದಿದೆ ಅದು ಏನಪ್ಪ ಅಂದರೆ ಗೇಹೆ ಗೇಹೆ ರಾಮಾಯಣಂ ಅಂದ್ಬಿಟ್ಟು ತುಂಬ ಸುಲಭ ಮನೆ ಮನೆಗಳಲ್ಲೂ ರಾಮಾಯಣ ಮನ ಮನದಲ್ಲಿ ರಾಮ ಮನೆ ಮನೆಗಳಲ್ಲಿ ರಾಮಾಯಣ ಹೇಗೆ ಮನೆ ಮನೆಗಳಲ್ಲಿ ರಾಮಾಯಣ ನಮ್ಮೆಲ್ಲರ ಮನೆಗಳಲ್ಲೂ ಕೂಡ ವಾಲ್ಮೀಕಿ ರಚಿಸಿರುವಂತಹ ರಾಮಾಯಣದ ಪ್ರತಿ ಪ್ರಾಯಶಃ ಇದ್ದೇ ಇರುತ್ತೆ ನಾವು ತೆಗಿಬೇಕದನ್ನು ಕೆಲವರು ಪ್ರತಿನಿತ್ಯನೂ ಅದನ್ನು ಬಳಸ್ತಾ ಇರ್ಬೋದು ಈಗ ಎಲ್ಲಿಯೋ ಒಂದು ಕಡೆ ಗೂಡಲ್ಲಿ ಸೇರಿಕೊಂಡಿದ್ರೆ ಅದನ್ನು ನಾವು ಹೊರತೆಗಿಬೇಕು ಇಲ್ಲ ಅದು ನಮ್ಮಲ್ಲಿ ಇಲ್ಲ ಅನ್ನೋದಾದರೆ ಆ ಪುಸ್ತಕವನ್ನು ನಾವು ನಮ್ಮ ಮನೆಗೆ ಬರಮಾಡ್ಕೊಳ್ಬೇಕು ನಮ್ಮ ಮನೆಗೆ ಶಾರದಾದೇವಿಯೇ ಬಂದಂಗಾಗತ್ತೆ ವಾಲ್ಮೀಕಿ ರಾಮಾಯಣ ಮನೆಗೆ ಬಂತು ಅನ್ನೋದಾದರೆ ಶಾರದೆಯೇ ಬಂದು ಬೆಳಗ್ತಾ ಇದ್ದಾಳಪ್ಪ ನಮ್ಮ ಮನೆಯನ್ನು ಅಂತ ಅನಿಸುತ್ತೆ ಹಾಗೆ ವಾಲ್ಮೀಕಿ ರಾಮಾಯಣ ಮೂಲ ಏನಿದೆಯೋ ಕನ್ನಡ ಅನುವಾದವೂ ಸಿಗತ್ತೆ ಅದನ್ನು ನಾವೆಲ್ಲರೂ ನಮ್ಮ ಮನೆಗೆ ಬರಮಾಡ್ಕೊಳ್ಬೇಕು ಮೇಲೆ ಅದು ಕೇವಲ ನಮ್ಮ ಮನೆಯ ಒಂದು ಪ್ರದರ್ಶನ ಭಂಡಾರ ಇದೆಯಲ್ಲ ಶೋಕೇಸ್ ಅಲ್ಲಿ ಮಾತ್ರ ವಿರಾಜಮಾನ ಆಗಬಾರ್ದು ಅಲ್ಲೂ ಇರಬೇಕು ಯಾತಕ್ಕೆ ಅಂದರೆ ಬಂದವರು ಇದು ಯಾವ ಪುಸ್ತಕ ಎಲ್ಲಿ ಸಿಗತ್ತೆ ನಾನು ಕೊಂಡ್ಕೊಳ್ಬೇಕು ಅಥವಾ ನಮ್ಮನೆಯವರು ಇದೆ ಓದಬೇಕು ಅಂತ ಅನ್ನಿಸ್ಬೇಕು ಆ ಶೋಕೇಸಿಂದ ನಾವು ಹೊರಗಡೆ ತೆಗೆದು ಆ ಪುಸ್ತಕವನ್ನು ಪ್ರತಿನಿತ್ಯ ಓದಬೇಕು ಅದಕ್ಕೆ ಗೇಹೇ ಹೇ ರಾಮಾಯಣಂ ಅಂತ ಅದಕ್ಕೆ ಒಂದು ವಿಚಾರವನ್ನು ಕೊಡಲಾಗಿದೆ ಅದನ್ನು ಈ ಶ್ರೀರಾಮನವಮಿಯಿಂದ ಆರಂಭ ಮಾಡಿ ಮುಂದಿನ ವರ್ಷ ಶ್ರೀರಾಮನವಮಿವರೆಗೂ ಕೂಡ ಮುಂದುವರಿಸುವಂಥದ್ದು ಹೇಗೆ ಅಂದರೆ ಪ್ರತಿನಿತ್ಯ ಎರಡು ಸರ್ಗಗಳನ್ನು ನಾವು ಓದಬೇಕು ಎರಡು ಸರ್ಗಗಳನ್ನ ಓದ್ತು ಅಂದರೆ ನಾವು ಸಮಗ್ರ ಮುಂದಿನ ವಾಲ್ಮೀಕಿ ರಾಮಾಯಣ ವಾ ರಾಮನವಮಿ ಬರೋ ಹೊತ್ತಿಗೆ ಅದು ಪರಿಪೂರ್ಣಗೊಳ್ಳುತ್ತೆ ಮಧ್ಯೆ ಒಂದು ಇಪ್ಪತ್ತು ಮೂವತ್ತು ದಿವಸಗಳ ನಮಗೇನೋ ಒಂದು ಸಮಯ ಆಗಲಿಲ್ಲಪ್ಪ ಅಂತಂದ್ರೂ ಚಿಂತೆ ಇಲ್ಲ ಆ ಪ್ರಕಾರವಾಗಿ ಎರಡೆರಡು ಅಧ್ಯಾಯಗಳಂತೆ ರಾಮಾಯಣದ ಪಾರಾಯಣವನ್ನು ನಾವೆಲ್ಲರೂ ಕೂಡ ಮಾಡ್ತಾ ಹೋಗಬೇಕು ಅನ್ನುವಂಥ ವಿಷಯವನ್ನು ನಾವೆಲ್ಲರೂ ತಿಳ್ಕೊಳ್ಬೇಕು ಇಂತಹ ಹಿನ್ನೆಲೆಯಲ್ಲಿ ರಾಮಾಯಣ ಏನಿದೆಯೋ ಅದು ತುಂಬ ಸುಂದರವಾದಂತಹ ಮಹಾಕಾವ್ಯ ಇದನ್ನು ಆದಿಕಾವ್ಯ ಅಂತ ಕರೀತಾರೆ ಹಾಗೆ ಆರ್ಷಕಾವ್ಯ ಅಂತ ಕರೀತಾರೆ ಹಾಗೆಯೇ ಆಕರ ಕಾವ್ಯ ಅಂತ ಕರೀತಾರೆ ಆದಿಕಾವ್ಯ ತುಂಬ ಚೆನ್ನಾಗಿ ಛಂದೋಬದ್ಧವಾಗಿ ಅಲಂಕಾರಗಳಿಂದ ಕೂಡಿ ನವರಸಗಳಿಂದಲೂ ತುಂಬಿ ಕಾವ್ಯ ಗುಣಗಳನ್ನೆಲ್ಲ ಹೊಂದಿದಂತಹ ಕಾವ್ಯ ವಾಲ್ಮೀಕಿ ಬರೆದದ್ದೇ ಮೊದಲನೇದಾಯಿತು ಅದಕ್ಕೋಸ್ಕರವಾಗಿ ಅದನ್ನು ಆದಿಕಾವ್ಯ ಅಂತ ಕರೀತಾರೆ ಆಮೇಲೆ ಆರ್ಷ ಕಾವ್ಯ ಋಷಿಯಿಂದ ಪ್ರಣೀತವಾದಂತಹ ಕಾವ್ಯ ಆ ಋಷಿ ಮೊದಲು ಆಗಿದ್ದ ಮಾನವ ಆ ನಂತರ ಬೆಳವಣಿಗೆಯಲ್ಲಿ ಬೆಳವಣಿಗೆಯಲ್ಲಿ ತಪಸ್ಸನ್ನು ನಿರಂತರವಾಗಿ ಮಾಡಿದಂತಹ ಬಳಿಕ ಅವನು ತನ್ನ ಮೂಲ ಸ್ವರೂಪವನ್ನು ಅದನ್ನು ಪೂರ್ತಿ ದೂರ ಮಾಡ್ಕೊಂಬಿಟ್ಟ ಅವನೊಬ್ಬ ವಿಶಿಷ್ಟವಾದಂತಹ ಸೃಷ್ಟನಾದ ವ್ಯಕ್ತಿಯಾದ ಅವನು ವಾಲ್ಮೀಕಿ ಮಹರ್ಷಿ ಮೊದಲು ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿದ್ದ ಆ ನಂತರ ದೀರ್ಘಕಾಲದ ತಪಸ್ಸಿನ ಪ್ರಭಾವದಿಂದಾಗಿ ತನ್ನ ಮೂಲ ಮಾನವ ಸ್ವರೂಪವನ್ನೇ ಅವನು ದೂರ ಮಾಡ್ಕೊಂಬಿಟ್ಟು ಮಾನವನಿಂದ ಮಾಧವನಾದ ಅವನು ಮಾಧವ ತತ್ವವನ್ನು ತಲುಪ್ತ ಆಗ ಸಪ್ತರ್ಷಿಗಳ ಉಪದೇಶ ತುಂಬ ಚೆನ್ನಾಗಿ ಫಲಿಸ್ತು ನಾರದರು ಬ್ರಹ್ಮದೇವರು ಇವರೆಲ್ಲರೂ ಕೂಡ ಬಂದು ಅವನಿಗೆ ರಾಮನ ಈ ಚರಿತ್ರೆ ಏನಿದೆಯೋ ಅದನ್ನು ತುಂಬ ಚೆನ್ನಾಗಿ ಉಪದೇಶವನ್ನು ಮಾಡಿದ್ರು ಆಗ ಅವನು ಪ್ರಾಚೀನಾಗ್ರೇಶು ದರ್ಭೇಶು ಅಂದರೆ ಪೂರ್ವ ದಿಕ್ಕಿಗೆ ದರ್ಭಗಳನ್ನು ಇಟ್ಕೊಂಡು ಆತ ನಿಜವಾಗಿ ಕೂಡ ಬರೀಲಿಕ್ಕೆ ಶುರು ಮಾಡಿದಂತೆ ಅದಕ್ಕೆ ಮುಂಚೆ ಅವನು ದೇವರ ಸ್ಮರಣೆಯನ್ನು ಮಾಡಿದಂತೆ ಆಚಮನ ಮಾಡಿದಂತೆ ಹೀಗೆ ಬರೆದಾಗ ಒಂದಕ್ಷರವೂ ಕೂಡ ಇದರಲ್ಲಿ ಸ್ಖಾಲಿತ್ಯ ಆಗಬಾರ್ದು ತಪ್ಪಾಗಬಾರ್ದು ಅನ್ನುವಂಥ ರೀತಿಯಲ್ಲಿ ಬರೆದದ್ದಿಂದಾಗಿ ಅದು ವಿಶಿಷ್ಟವಾದ ಕಾವ್ಯ ಆಯಿತು ನಾನ್ ಋಷಿ ಕುರುತೆ ಕಾವ್ಯಂ ಅಂತ ನಮ್ಮಲ್ಲಿ ಒಂದು ವಾಕ್ಯ ಇದೆ ಋಷಿತತ್ವವನ್ನು ಹೊಂದದೇ ಇರುವಂಥವನು ಕಾವ್ಯವನ್ನು ಬರೆಯಲಾರ ಅಥವಾ ಅವನು ಬರಿತು ಅಂದರೂ ಕೂಡ ಅದು ಕಾವ್ಯ ಅಂತ ಆಗೋದಿಲ್ಲ ಏನೋ ಒಂದು ಬರವಣಿಗೆ ಅಂತ ಆಗತ್ತೆ ಅಂತಹ ಹಿನ್ನೆಲೆಯಲ್ಲಿ ಋಷಿ ತತ್ವವನ್ನೇ ಹೊಂದಿರುವಂಥವನು ಋಷಿ ಅಂದರೆ ಏನಪ್ಪ ಅಂದರೆ ಋಷಿರಹ ದರ್ಶನ ಋಷಿ ಅಂದರೆ ಅವನಿಗೊಂದು ದರ್ಶನ ಇರಬೇಕು ದರ್ಶನ ಅನ್ನಲಿಕ್ಕೆ ಇಂಗ್ಲೀಷಲ್ಲಿ ವಿಷನ್ ಅಂತ ಕರೀತಾರೆ ಕನ್ನಡದಲ್ಲಿ ಕಾಣ್ಕೆ ಅಂತ ಕರೀತಾರೆ ಒಂದು ವಿಶೇಷವಾದಂತಹ ದರ್ಶನ ಒಂದು ತತ್ವವನ್ನು ಕಂಡುಕೊಂಡಿರ್ಬೇಕು ಕಾಣ್ಕೆಯನ್ನು ಮಾಡಿರ್ಬೇಕು ಅಂತಹ ಕಂಡುಕೊಂಡಂತಹ ಒಂದು ತತ್ವ ಇದೆಯಲ್ಲ ಅದನ್ನು ಅವನು ವಿಸ್ತಾರವಾಗಿ ತಿಳಿಸ್ತಾ ತಿಳಿಸ್ತಾ ತಿಳಿಸ್ತಾ ಹೋಗುತ್ತೆ ಹೋಗ್ತಾನೆ ಅಂತಹ ವಿಶಿಷ್ಟವಾದಂತಹ ಚಿಂತನೆ ಅನ್ನೋದನ್ನು ನಾವು ಇಟ್ಕೊಳ್ಬೇಕು ಇಂತಹ ವಾಲ್ಮೀಕಿ ರಾಮಾಯಣದಲ್ಲಿ ನಾನು ಆಗಲೇ ಹೇಳಿದೆ ಇಪ್ಪತ್ನಾಲ್ಕು ಸಾವಿರ ಶ್ಲೋಕಗಳಿವೆ ನಾವು ನಿತ್ಯದ ಪಾರಾಯಣವನ್ನು ಇಟ್ಕೊಂಡಾಗ ಪ್ರತಿನಿತ್ಯ ಎರಡು ಸರ್ಗಗಳನ್ನು ನಾವು ಓದ್ತಾ ಓದ್ತಾ ಹೋದರೆ ಆ ಎರಡು ಸರ್ಗಗಳಿಗೆ ಮುಂಚೆ ಒಂದು ಪ್ರಾರ್ಥನಾ ಪದ್ಯಗಳು ಮುಕ್ತಾಯ ಆಗಬೇಕಾದ್ರೆ ಅದಕ್ಕೆ ಮಂಗಳದ ಪದ್ಯಗಳು ಅವುಗಳನ್ನ ಹೇಳ್ಕೊಂಡು ಹೋದರೆ ಹೆಚ್ಚಂದರೆ ಒಂದು ಇಪ್ಪತ್ತೈದು ನಿಮಿಷ ಸ್ವಲ್ಪ ನಿಧಾನವಾಗಿ ಓದ್ತೇನೆ ಅಂದರೆ ಅರ್ಧ ಗಂಟೆ ಆಗ್ಬೋದಷ್ಟೇ ನಮಗೆ ಅರ್ಧ ಗಂಟೆ ಸಿಕ್ಕೋದಿಲ್ಲ ಅನ್ನುವಂಥ ರೀತಿಯಲ್ಲಿ ಇಲ್ಲವೇ ಇಲ್ಲ ಯಾಕೆಂದರೆ only a busiest man can find some time ಅಂದ್ಬಿಟ್ಟು ಇಂಗ್ಲೀಷಲ್ಲಿ ಹೇಳ್ತಾರೆ ನಾನು ತುಂಬ ಬ್ಯುಸಿ ಆಗಿಬಿಟ್ಟಿದ್ದೇನಪ್ಪ ತುಂಬ ಕಾರ್ಯವ್ಯಸ್ತ ಆಗಿದ್ದೇನೆ ಅನ್ನುವಂಥವನಿಗೆ ಮಾತ್ರವೇ ಸಮಯ ಸಿಗುತ್ತಂತೆ ನಾವೆಲ್ಲರೂ ಆ ಥರದ ಕೆಲಸದಲ್ಲಿ ಉದ್ಯುಕ್ತರಾಗಿದ್ದೇವೆ ಅಂತ ಇಟ್ಕೊಂಡು ನಾವೇ ಈ ಒಂದು ವರ್ಷ ಅರ್ಧ ಗಂಟೆಯ ಸಮಯವನ್ನು ನಾವೆಲ್ಲರೂ ಕೂಡ ಮಾಡಿಕೊಳ್ಬೇಕು ಈಗ ಈ ರಾಮಾಯಣ ಅನ್ನುವಂಥ ಮಹಾಕಾವ್ಯ ಯಾಕೆ ಅಷ್ಟು ವಿಶಿಷ್ಟತೆ ಪಡೆದಿದೆ ಅಂದರೆ ಪ್ರಪಂಚದ ಮೊದಲ ಗ್ರಂಥ ಅಂದರೆ ವೇದಗಳು ಪ್ರಪಂಚದ ಮೊದಲ ಗ್ರಂಥ ಬರೀ ಭಾರತದ್ದಲ್ಲ ಅಂತಹ ವೇದಗಳ ಶ್ರೇಷ್ಠವಾದ ಸಂದೇಶ ಏನಿತ್ತೋ ಅದು ಯುಗಾನುವರ್ತನೆಯಲ್ಲಿ ಜನರಿಗೆ ತಿಳ್ಕೊಳ್ಳಿಕ್ಕೆ ಕಷ್ಟ ಸಾಧ್ಯ ಅನ್ನುವಂತಹ ಸ್ಥಿತಿ ಈ ಕಲಿಯುಗಕ್ಕೆ ಬಂತು ಅಂತಹ ಸ್ಥಿತಿಯನ್ನು ಗಮನಿಸಿ ವಾಲ್ಮೀಕಿ ಅನ್ನುವಂತಹ ಮಹರ್ಷಿ ಹಾಗೆ ವೇದವ್ಯಾಸ ಅನ್ನುವಂತಹ ಮಹರ್ಷಿ ಇವರೆಲ್ಲ ಸೇರಿ ರಾಮಾಯಣ ಮಹಾಭಾರತ ಪುರಾಣ ಇತ್ಯಾದಿಗಳನ್ನ ರಚನೆ ಮಾಡಿದರು ಪುರಾಣ ಪೂರ್ಣ ಚಂದ್ರೇಣ ಶ್ರುತಿ ಜ್ಯೋತ್ಸ್ನ ಪ್ರಕಾಶಿತ ಶ್ರುತಿ ಅಂದರೆ ವೇದಗಳು ವೇದಗಳ ಜ್ಯೋತ್ಸ್ನ ಇದೆಯಲ್ಲ ಬೆಳದಿಂಗಳು ಅದು ಹೆಂಗೆ ಪ್ರಕಾಶಗೊಂಡಪ್ಪ ಅಂದರೆ ರಾಮಾಯಣ ಮಹಾಭಾರತ ಪುರಾಣಗಳ ಮೂಲಕವಾಗಿ ಆ ಬೆಳದಿಂಗಳು ಎಲ್ಲ ಕಡೆಯೂ ಕೂಡ ಹರಡಿ ಬಂತು ಈಗ ನಮಗೆ ವಸಂತ ಮಾಸದಲ್ಲಿ ನಾವು ಇದ್ದೇವೆ ಈ ಸಂವತ್ಸರದ ಹೆಸರು ಪ್ಲವ ಅಂತ ಇದೆ ಪ್ಲವ ಅಂದರೆ ದೋಣಿ ದೋಣಿ ಏನು ಮಾಡುತ್ತೆ ಹೇಳಿ ನಮಗೆ ಈ ದಡದಿಂದ ಆ ದಡಕ್ಕೆ ನಮ್ಮನ್ನು ದಾಟಿಸತ್ತೆ ಅಂತಹ ಉಪಕಾರಕವಾಗುವಂತಹ ಒಂದು ಸಾಧನ ಅದು ನಿಜವಾಗಿಯೂ ಕೂಡ ಈ ಸಂವತ್ಸರ ನಮಗೆ ನಿಜವಾಗಿಯೂ ಕೂಡ ಉಪಕಾರವನ್ನು ಮಾಡಲಿಕ್ಕೆ ನಮ್ಮನ್ನು ಉದ್ಧರಿಸಲಿಕ್ಕೋಸ್ಕರವಾಗಿ ಈ ಸಂವತ್ಸರ ಉದಯಿಸಿದೆ ಇಂತಹ ಹಿನ್ನೆಲೆಯಲ್ಲಿ ರಾಮಾಯಣ ಏನಿದೆಯೋ ಅದರ ಪಾರಾಯಣ ಅನ್ನುವಂಥದ್ದು ನಿತ್ಯ ನಿರಂತರ ಅನ್ನೋದು ಆಗ್ತಾ ಹೋಗಬೇಕು ಅನ್ನೋದನ್ನು ನಾವೆಲ್ಲರೂ ಕೂಡ ಗಮನಿಸಬೇಕು ಮತ್ತು ನಾನು ಆಗಲೇ ಹೇಳಿದೆ ಇದೊಂದು ಆದರ್ಶವಾದಂಥ ಕಾವ್ಯ ವಿದೇಶಗಳಲ್ಲಿ harmony between the sound and sense ಅಂತ ಕರೀತಾರೆ ಕಾವ್ಯಕ್ಕೆ ಶಬ್ದ ಮತ್ತು ಅರ್ಥಗಳಲ್ಲಿ ಒಂದು ಸಮನ್ವಯ ಇದ್ಬಿಟ್ರೆ ಸಾಕಪ್ಪ ಅದು ಮುಗೀತು ಅದು ಕಾವ್ಯ ಅಂತ ಕರೀತಾರೆ ಅರೆ ನಮ್ಮಲ್ಲಿ ಹಂಗೆ ಕರೀಲಿಲ್ಲ ಧರ್ಮಾರ್ಥ ಕಾಮ ಮೋಕ್ಷೇಶು ವೈಚಕ್ಷಣ್ಯಂ ಕಲಾಸುಚ ಕರೋತಿ ಕೀರ್ತಿಂ ಪ್ರೀತಿಂಚ ಕಾವ್ಯ ನಿಷೇವನಂ ಉತ್ತಮವಾದ ಕಾವ್ಯವನ್ನು ನಾವು ಸೇವಿಸಿದ್ದೇ ಆದರೆ ಸೇವಿಸಿದ್ದೆ ಅಂದರೆ ಅಧ್ಯಯನ ಮಾಡಿದ್ದೇ ಆದರೆ ರಾಮಾಯಣದಂತಹ ಮಹಾಗ್ರಂಥವನ್ನು ಪಾರಾಯಣ ಮಾಡಿದ್ದೇ ಆದರೆ ಧರ್ಮ ಅರ್ಥ ಕಾಮ ಮೋಕ್ಷ ಅನ್ನುವಂತಹ ನಾಲ್ಕು ಪುರುಷಾರ್ಥಗಳ ಸಿದ್ಧಿಯಾಗತ್ತೆ ವೈಚಕ್ಷಣ್ಯಂ ಕಲಾಸುಚ ವಿವಿಧ ಕಲೆಗಳಲ್ಲೂ ಕೂಡ ಪ್ರಾವೀಣ್ಯ ಬರುತ್ತೆ ಕರೋತಿ ಕೀರ್ತಿಂ ಪ್ರೀತಿಂಚ ನಮಗೆ ಕೀರ್ತಿಯನ್ನೂ ಉಂಟು ಮಾಡುತ್ತೆ ಪ್ರೀತಿಯನ್ನು ತರುತ್ತೆ ಅದಕ್ಕೆ ಕಾವ್ಯ ಉತ್ತಮವಾದ ಕಾವ್ಯಗಳನ್ನು ನಾವೆಲ್ಲರೂ ಕೂಡ ಸೇವಿಸಬೇಕು ಅನ್ನುವಂಥ ವಿಷಯವನ್ನು ನಾವಿಲ್ಲಿ ಹೇಳಲಾಗಿದೆ ಇಂತಹ ವಾಲ್ಮೀಕಿ ರಾಮಾಯಣ ನಮ್ಮ ದೇಶಕ್ಕೆ ಬಂದಂತಹ ಶ್ರೇಷ್ಠವಾದಂತಹ ಕೊಡುಗೆ ಗಾಯತ್ರಿ ಮಂತ್ರಕ್ಕೆ ಸಮಾನವಾದಂತಹ ಮಹಾಕಾವ್ಯ ವೇದಗಳ ಸಾರವನ್ನೆಲ್ಲ ತುಂಬಿರುವಂತಹ ಮಹಾಕಾವ್ಯ ಅಲ್ಲಿ ಬರುವಂತಹ ಒಂದೊಂದು ಒಂದೊಂದು ಸುಭಾಷಿತವೂ ಕೂಡ ತುಂಬ ವಿಶಿಷ್ಟವಾದಂತಹ ರೀತಿಯಾಗಿದೆ ಉತ್ಸಾಹೋ ಬಲವಾನ್ ಆರ್ಯ ಅಣ್ಣ ರಾಮ ಉತ್ಸಾಹ ಅನ್ನೋದು ತುಂಬ ಶ್ರೇಷ್ಠವಾದದ್ದು ನೀನು ಎಂದೆಂದು ಕೂಡ ಉತ್ಸಾಹವನ್ನು ಹೊಂದಬೇಕು ಅನ್ನುವಂಥ ಸಂಗತಿಯನ್ನು ನಾವು ವಾಲ್ಮೀಕಿ ರಾಮಾಯಣದಲ್ಲಿ ನೋಡ್ಬೋದು ಹಾಗೆ ವಾಲ್ಮೀಕಿ ರಾಮಾಯಣದಲ್ಲಿ ಅಲ್ಲೇ ಇದ್ದರೂ ಇನ್ನೊಂದು ರಾಮಾಯಣದಲ್ಲಿ ಬಂದಿರುವಂತಹ ಭಾರಿ ಪ್ರಸಿದ್ಧವಾದ ವಾಕ್ಯ ಎಲ್ಲ ಕಡೆ ಪ್ರಚಾರ ಇದೆ ಇದು ಏನಂದರೆ ಅಪಿ ಸ್ವರ್ಣಮಯೀ ಲಂಕಾ ನಮೇ ಲಕ್ಷ್ಮಣ ರೋಚತೆ ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ ಅಂದರೆ ಸುವರ್ಣಮಯವಾದಂತಹ ಲಂಕೆ ನಮ್ಮ ಅಧೀನ ಆಗಿದೆ ಈಗ ಯಾಕೆಂದರೆ ಲಂಕೆಯನ್ನು ನಾವು ಗೆದ್ದಿದ್ದೇವೆ ರಾವಣನ ಸಂಹಾರ ಮಾಡಿದ್ದೇವೆ ಆದರೂ ಕೂಡ ಆ ಲಂಕೆ ನಮಗೆ ಬೇಡ ಲಕ್ಷ್ಮಣ ಯಾಕೆಂದರೆ ತಾಯಿ ಕೌಸಲ್ಯ ಮಾತೆ ಮತ್ತು ಜನ್ಮಭೂಮಿಯಾದಂತಹ ಅಯೋಧ್ಯೆ ಇವೆರಡೂ ಕೂಡ ಸ್ವರ್ಗಕ್ಕಿಂತಲೂ ಶ್ರೇಷ್ಠವಾದದ್ದು ಅನ್ನುವಂತಹ ಶ್ರೇಷ್ಠವಾದ ತತ್ವವನ್ನು ರಾಮಾಯಣದ ಗ್ರಂಥದಲ್ಲಿ ನಾವೆಲ್ಲರೂ ಕೂಡ ನೋಡಬಹುದು ಇಂತಹ ರಾಮಾಯಣದ ನಿತ್ಯದ ಪಾರಾಯಣ ಅನ್ನುವಂಥದ್ದೇ ತುಂಬ ವಿಶೇಷವಾದದ್ದು ಅದಕ್ಕೋಸ್ಕರ ಸಂಸ್ಕೃತ ಭಾರತಿ ಸಂಸ್ಥೆ ಹಾಗೂ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾನಿಲಯ ಇವೆರಡು ಕೂಡ ಸೇರಿ ಈ ವಿಶಿಷ್ಟವಾದಂತಹ ಒಂದು ಶಾರದಾ ಸಾಂಪ್ರದಾಯಿಕ ಅಥವಾ ಸಾರಸ್ವತ ಪ್ರಸಾರ ಯೋಜನೆ ಇದನ್ನು ಕೈಗೊಂಡಿದೆ ನೀವೆಲ್ಲರೂ ಕೂಡ ಇದರಲ್ಲಿ ಪಾಲ್ಗೊಳ್ಬೇಕು ಪಾಲ್ಗೊಳ್ತಾ ಪಾಲ್ಗೊಳ್ತಾ ಹೋದಂತೆ ಈ ಪಾರಾಯಣವನ್ನು ಮಾಡ್ತಾ ಮಾಡ್ತಾ ಹೋದಂತೆ ಎಂತಹ ಅನುಭವ ಆಗುತ್ತೆ ಎಂತಹ ರೋಮಾಂಚನ ಆಗುತ್ತೆ ಅಲ್ಲಿನ ತತ್ವ ಅಲ್ಲಿನ ಭಾಷೆ ಅಲ್ಲಿನ ವಿಚಾರ ಅಲ್ಲಿನ ರಸೋತ್ಪತ್ತಿ ಇವೆಲ್ಲವೂ ಕೂಡ ನಿಮಗೆ ಸಂತೋಷವನ್ನು ಉಂಟು ಮಾಡುತ್ತೆ ನೀವು ಈ ಪಾರಾಯಣವನ್ನು ಮಾಡ್ತಾ ಮಾಡ್ತಾ ಹೋದಂತೆ ಆಮೇಲೆ ನಿಮ್ಮೆಲ್ಲರನ್ನು ಕೂಡ ಸೇರಿಸಿ ಒಂದು ಸತಿ ಪ್ರಶ್ನೋತ್ತರ ಕಾರ್ಯಕ್ರಮ ಅಥವಾ ಭಾವನೆಗಳ ವಿನಿಮಯ ಅನುಭವಗಳ ವಿನಿಮಯ ಇದನ್ನು ಮಾಡಿಕೊಳ್ಬೇಕು ಅನ್ನುವಂಥದ್ದು ಕೂಡ ಸಂಸ್ಕೃತ ಭಾರತಿ ಸಂಸ್ಥೆಯ ಒಂದು ವಿಚಾರ ಆಗಿದೆ ಇವೆಲ್ಲವನ್ನು ಕೂಡ ಕ್ರಮೇಣ ಕ್ರಮೇಣ ನಾವು ತಿಳಿಸಕ್ಕೆ ಹೋಗ್ತೇವೆ ಆ ದೃಷ್ಟಿಯಿಂದ ತಮಗೆಲ್ಲರಿಗೂ ಕೂಡ ನಾನು ಶುಭವನ್ನು ಹಾರೈಸ್ತೇನೆ ಶ್ರೀರಾಮಚಂದ್ರ ಶ್ರೀರಾಮನ ಪರಿವಾರ ಇವರೆಲ್ಲರ ಅನುಗ್ರಹ ನಿಮ್ಮ ಮೇಲೆ ನಿರಂತರವಾಗಿ ಶ್ರೇಷ್ಠವಾದಂತಹ ವೃಷ್ಟಿ ಸುವೃಷ್ಟಿ ಅಂತ ಹರಿತನೇ ಇದೆ ಅದನ್ನು ನಾವೆಲ್ಲರೂ ಕೂಡ ಅರ್ಥವನ್ನು ಮಾಡಿಕೊಂಡು ಆ ಸುವೃಷ್ಟಿಯಿಂದ ನಾವು ನಮ್ಮ ಜೀವನದಲ್ಲಿ ಬೆಳೆಗಳನ್ನು ಪಡ್ಕೋಬೇಕು ಯಾವ ಬೆಳೆಗಳನ್ನು ಅಂದರೆ ನೀತಿ ಧರ್ಮ ತತ್ವ ಪರೋಪಕಾರ ನಮ್ಮ ಬಗ್ಗೆ ನಾವು ಅನುಶಾಸನವನ್ನು ಮಾಡಿಕೊಳ್ಳುವಂಥದ್ದು ನಾವು ಪ್ರತಿನಿತ್ಯ ನಿನ್ನಗಿಂತಲೂ ಉತ್ತಮನಾಗಿದ್ದೇನೆ ಅನ್ನುವಂತಹ ರೀತಿಯಲ್ಲಿ ನಾವು ಹೇಳಿಕೊಳ್ಳುವಂತಹ ಒಂದು ಸ್ಥಿತಿ ಅನುಭವಿಸುವಂತಹ ಸ್ಥಿತಿ ಬರಬೇಕು ಅಂದರೆ ಅದು ವಾಲ್ಮೀಕಿ ರಾಮಾಯಣದ ಪಾರಾಯಣದಿಂದ ಆಗತ್ತೆ ಅನ್ನೋದನ್ನು ಇಟ್ಕೊಂಡು ನಾನು ಈ ಸಂದರ್ಭದಲ್ಲಿ ತಮಗೆಲ್ಲರಿಗೂ ಕೂಡ ಶ್ರೀರಾಮಚಂದ್ರನ ಅನುಗ್ರಹ ಇರಲಿ ಹೇಳಿ ಪ್ರಾರ್ಥನೆಯನ್ನು ಮಾಡ್ತೇನೆ